ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಜೀವರ ಇಂದ್ರಿಯಗಳಲ್ಲಿ ನಿಯಾಮಕನಾಗಿರ್ತಾನೆ ಉಪಕರಣಗಳು ಅಂತಂದರೆ ಪೂಜಾ ಸಾಧನ ಪದಾರ್ಥಗಳಿಗೂ ಉಪಕರಣಗಳು ಅಂತ ಜೀವನ ಏಕಾದಶ ಇಂದ್ರಿಯಗಳಿಗೂ ಉಪಕರಣಗಳು ಅಂತ ಐವತ್ತೆರಡು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಇದ್ದು ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂದರೆ ತಿಳ್ಕೊಂಡು ಜ್ಞಾನಾನುಸಂಧಾನ ಸಹಿತವಾಗಿ ಉಪಾಸನೆಯನ್ನು ಪೂಜಾದಿಗಳನ್ನು ಮಾಡ್ತಾರೋ ಅಂತಹ ಭಕ್ತರ ಪೂಜೆಯನ್ನು ತುಷಾರ್ಥನು ಜಲವ ಕೊಂಬಂತೆ ತಾನು ಸ್ವೀಕಾರ ಮಾಡ್ತಾನೆ ಅಂತ ಬಾಯಾರಿದವನು ನೀರನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾನೋ ಹಾಗೆ ಅಂತ ದುಷ್ಟಾಂತವನ್ನು ಕೊಟ್ಟರು ಈಗ ಈ ಪದ್ಯದಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಭಗವಂತ ಯಾವ ರೀತಿಯಾಗಿ ನೆಲೆಸಿರ್ತಾನೆ ಅಂತ ತಿಳಿಸ್ತಾರೆ ಬಿಂಬರೂಪನು ಈ ತೆರದಿ ಜಡ ಸಿರ ಮೊದಲಾದ ಸುರರೊಳಗಿಂಬುಗೊಂಡಿಹನೆಂದರಿತು ಧರ್ಮಾರ್ಥ ಕಾಮಗಳ ಅಂಬಲಿಸದನು ದಿನದಿ ವಿಶ್ವಕುಟುಂಬಿ ಕೊಟ್ಟ ಕಣ ಅನ್ನ ಕುಚ್ಚಿತ ಕಂಬಳಿಯ ಸೌಭಾಗ್ಯವೆಂದವರಂಗ್ರಿಗಳ ಭಜಿಸು ಪರಮಾತ್ಮ ಜಡ ಪ್ರತಿಮೆಗಳಲ್ಲಿ ಬ್ರಹ್ಮಾದಿ ಚೇತನ ಪ್ರತಿಮೆಗಳಲ್ಲೂ ಕೂಡ ಅಂತರ್ಗತನಾಗಿರ್ತಾನೆ ಅಂತ ತಿಳ್ಕೊಂಡು ಅಂತಹ ಪರಮಾತ್ಮನನ್ನು ಧರ್ಮ ಅರ್ಥ ಕಾಮ ಈ ಮೂರನ್ನು ಬಯಸದೆ ಈ ಮೂರನ್ನು ಬಯಸಿದರೆ ಅದು ಸಕಾಮ ಕರ್ಮ ಅಂತ ಕರೆಸ್ಕೊಳತ್ತೆ ಮೋಕ್ಷವನ್ನು ಬಯಸಿದರೆ ತಪ್ಪಿಲ್ಲ ಅದು ನಿಷ್ಕಾಮದ ವ್ಯಾಪ್ತಿಗೆ ಬರುತ್ತೆ ಅಂತ ಪರಮಾತ್ಮನನ್ನು ಪೂಜಾದಿಗಳನ್ನು ಮಾಡು ವಿಶ್ವ ಕುಟುಂಬಿಯಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟ ಕಣಾನ್ನ ಕುಚಿತ ಕಂಬಳಿಯ ಸೌಭಾಗ್ಯವೆಂದು ಅವನಂಗ್ರಿಗ ಜ ಅಂಗ್ರಿಗಳ ಭಜಿಸು ಅಂತ ಎದುರುಚಾಲಾಪ ಸಂತುಷ್ಟನಾಗಿ ಭಕ್ತಿಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡು ಅಂತ ಬಿಂಬರೂಪನು ಈ ತೆರದೆ ಅಂತ ಹಿಂದೆ ತಿಳಿಸಿದರು ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಸ್ಯನ ತೆರದೆ ಅಂತ ದಾರು ಮತನ ಬಗೆಯೇ ಪಾವಕ ತೋರುವಂತೆ ಅಂತ ಹೀಗೆ ನಾನಾ ದುಷ್ಟಾಂತಗಳಿಂದ ಮನ ಇರುವಿಕೆಯನ್ನು ತಿಳಿಸಿದರು ಈಗ ಜಡ ಪ್ರತಿಮೆಗಳಲ್ಲೂ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಅವನ ವಿಭೂತಿ ರೂಪಗಳನ್ನು ದೇವತೆಗಳಲ್ಲೂ ಭಗವಂತ ವಿಭೂತಿ ರೂಪದಿಂದ ಇರ್ತಾನೆ ಆ ಉಪಾಸನೆಯನ್ನು ಅರಿತು ಮಾಡು ಅಂತಂದರೆ ಅದನ್ನು ಜ್ಞಾನಿಗಳ ಮೂಲಕ ಉಪದಿಷ್ಟನಾಗಿ ಆಚರಣೆಯನ್ನು ಮಾಡು ಅಂತ ಉಪಾಸಕನ ಹೃದಯದಲ್ಲಿ ಅಷ್ಟದಳ ಕಮಲ ಆ ಕಮಲದ ಮಧ್ಯಭಾಗಕ್ಕೆ ಕರ್ಣಿಕ ಅಂತ ಕರಿತೀವಿ ಅಲ್ಲಿ ಪರಮಾತ್ಮ ಅಂಗುಷ್ಟ ಪ್ರಮಾಣ ಆ ರೀತಿಯಾಗಿರ್ತಾನೆ ಅವನನ್ನೇ ಬಿಂಬ ಅಂತ ಕರೆಯೋದು ಅಂತಹ ಪರಮಾತ್ಮನನ್ನು ಜಡ ಪ್ರತಿಮೆಗಳಲ್ಲಿ ಆವಾಹನೆಯನ್ನು ಮಾಡಬೇಕು ದೇವತೆಗಳಲ್ಲಿ ಆವಾಹನೆಯನ್ನು ಮಾಡಬೇಕು ಅಂದರೆ ಚಿಂತನೆ ಮಾಡೋದು ಅಂತ ಹೇಗೆ ಆವಾಹನೆ ಮಾಡೋದು ಅಂದರೆ ಮೂಲಮಂತ್ರ ಜಪವನ್ನು ಪಠಣ ಮಾಡ್ತಾ ಹೃದಯ ಕಮಲವನ್ನು ಅರಳಿಸಬೇಕು ಅದರೊಳಗಿರ್ತಕ್ಕಂಥ ಬಿಂಬನನ್ನು ಭಕ್ತಿಯಿಂದ ಬಾ ಅಂತ ಈ ರೀತಿಯಾಗಿ ಆಧಾರದಿಂದ ಸ್ತೋತ್ರ ಮಾಡಬೇಕು ಆಗ ಸುಷುಮ್ನ ನಾಡಿ ವಾಮನಸ ಪುಟದಿಂದ ಹೊರಗೆ ತಂದು ಪ್ರತಿಂಬಾಂತರ್ಗತನಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳ ಅಂತರ್ಯಾಮಿಯಾಗಿರುವಂತಹ ವಿಭೂತಿ ರೂಪದೊಂದಿಗೆ ಸೇರಿಸಿ ಐಕ್ಯ ಚಿಂತನೆ ಆಯಿತು ಅಂತ ಈ ರೀತಿಯಾಗಿ ಧ್ಯಾನ ಮಾಡಬೇಕು ಆಗ ಆ ಬಿಂಬರೂಪಿ ಪ್ರತಿಮಾದಿ ಅಂತರ್ಗತನಾಗಿ ಇರ್ತಾನಲ್ಲಿ ಹೀಗೆ ಬಿಂಬ ಮತ್ತು ಆ ವಿಭೂತಿ ರೂಪಗಳಂದರೆ ಪ್ರತಿಮಾಂತರ್ಗತನಾಗಿ ಈ ಹಿಂದಿನ ಪದ್ಯಗಳಲ್ಲಿ ತಿಳಿಸ್ದಂಗೆ ಗೋಲಕತ್ರಯ ಚಿಂತನೆ ಪಂಚಗೋಳಕ ಚಿಂತನೆ ಇತ್ಯಾದಿ ಎಲ್ಲ ಆ ವಿಭೂತಿ ರೂಪಗಳ ಐಕ್ಯವನ್ನು ಚಿಂತನೆ ಮಾಡಿದಾಗ ಅದೇ ಆವಾಹನೆ ಅಂತ ಕರೆಸ್ಕೊಳತ್ತೆ ಅದನ್ನು ತತ್ವನ್ಯಾಸ ಮಾತುಕನ್ಯಾಸ ಇತ್ಯಾದಿಯ ಮೂಲಕ ಈ ಆವಾಹನೆ ಆದಮೇಲೆ ಫಲ ಪುಷ್ಪ ವಸ್ತ್ರ ಇತ್ಯಾದಿ ಎಲ್ಲವನ್ನು ಕೂಡ ದೀಪ ಧೂಪ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡೋದು ಹೀಗೆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಆ ಫಲ ಪುಷ್ಪ ಮೊದಲಾಗಿರ್ತಕ್ಕಂಥ ಏನು ಪೂಜಾ ಸಾಧನ ಪದಾರ್ಥಗಳಿದೆ ಅಲ್ಲಿರ್ತಕ್ಕಂಥ ಭಗವದ್ ರೂಪದ ಜೊತೆಗೆ ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಬಿಂ ಆ ರೂಪಕ್ಕೂ ಕರ್ತೃ ಏನು ಪೂಜೆ ಮಾಡ್ತೀಯಾನೆ ಅಥವಾ ಯಜಮಾನ ಅವನ ಬಿಂಬ ರೂಪಕ್ಕೂ ಕೂಡ ಐಕ್ಯ ಚಿಂತನೆಯನ್ನು ಮಾಡೋದು ಆಗ ಆ ಎಲ್ಲ ರೂಪಗಳು ಕೂಡ ಪರಸ್ಪರ ಐಕ್ಯ ಹೊಂದಿದಂತೆ ಆಗ್ತಾ ಇದೆ ನಾವು ಹೇಗೆ ಒಂದು ಸುವಾಸನಾಭರಿತವಾಗಿರ್ತಕ್ಕಂಥ ಸುಂದರವಾದ ಪುಷ್ಪವನ್ನು ಆಗ್ರಹಣಿಸ್ತೀವೋ ಅದೇ ರೀತಿಯಾಗಿ ಪ್ರತಿಮಾಂತರ್ಗತನಾಗಿ ಪುಷ್ಪದಲ್ಲಿರ್ತಕ್ಕಂಥ ತನ್ನದೇ ರೂಪವನ್ನು ಪುಷ್ಪಾಂತರ್ಗತನನ್ನು ಆ ಪರಮಾತ್ಮ ಆಗ್ರಹಣ ಮಾಡ್ತಾನೆ ನಾವು ಹಣ್ಣನ್ನು ಒಳ್ಳೆ ಸುವಾಸನಾಭರಿತವಾಗಿರ್ತಕ್ಕಂಥ ಸಿಹಿಯಾದ ಹಣ್ಣನ್ನು ಹೇಗೆ ಸವಿತೀವೋ ರುಚಿಯನ್ನು ಅನುಭವಿಸ್ತೀವೋ ಅದೇ ರೀತಿಯಾಗಿ ಪ್ರತಿಮಾಂತರ್ಗತನಾಗಿ ಇರ್ತಕ್ಕಂಥ ಪರಮಾತ್ಮ ಫಲಾಂತರ್ಗತನಾಗಿರ್ತಕ್ಕಂಥ ತನ್ನದೇ ಸ್ವಾಕ್ಯರಸ ಅವನನ್ನು ನೋಡಿ ಸವಿತಾನೆ ಅಂತ ಸ್ವರಮಣ ಅಂತ ಹೇಳೋದು ಇದೇ ಕಾರಣದಿಂದ ಅವನು ಮಾಡ್ತಕ್ಕಂಥ ಈ ಲೀಲೆಯನ್ನು ಚಿಂತನೆ ಮಾಡೋದೇ ಪುಷ್ಪಾರ್ಚನೆ ಫಲ ಸಮರ್ಪಣೆ ಇತ್ಯಾದಿ ಎಲ್ಲ ಹೀಗೆ ಅನುಸಂಧಾನ ಮಾಡುವಂಥ ಸಂದರ್ಭದಲ್ಲಿ ದಾಸರು ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಧರ್ಮ ಅರ್ಥ ಕಾಮಗಳ ಹಂಬಲಿಸದೆ ಅನುದಿನದಿ ಮಾಡು ಅಂತ ಈ ಪೂಜಾ ಅಥವಾ ಅನುಸಂಧಾನದ ಏನು ಪ್ರಕ್ರಿಯೆ ಇದೆ ಇದು ನಿತ್ಯ ಕರ್ಮ ಆಗಬೇಕೆ ಹೊರತು ನಿ ನೈಮಿತ್ತಿಕ ಕರ್ಮ ಆಗಬಾರ್ದು ಅಂತ ನೈಮಿತ್ತಿಕ ಅಂತಂದರೆ ಯಾವುದೋ ಹಬ್ಬನೋ ಮತ್ತು ಅಥವಾ ಹಿರಿಯರ ಶ್ರದ್ಧಾದಿ ದಿನಗಳು ಹೀಗೆ ವಿಶೇಷ ದಿನಗಳಲ್ಲಿ ಮಾಡುವಂತಹ ಕರ್ಮ ಆಗಬಾರ್ದು ನಿತ್ಯ ಕರ್ಮ ಹೇಗೆ ಭೋಜನವನ್ನು ನಿತ್ಯ ಮಾಡ್ತೀವಿ ಅಥವಾ ಸಂಧ್ಯಾವಂದನೆಯನ್ನು ನಿತ್ಯ ಮಾಡ್ತೀವೋ ಆ ರೀತಿಯಾಗಿ ಭಗವಂತನ ಪೂಜಾ ಇತ್ಯಾದಿ ಎಲ್ಲ ಅನುಸಂಧಾನವೂ ಕೂಡ ನಿತ್ಯ ಕರ್ಮ ಆಗಬೇಕು ಅಂತ ತಪ್ಪದೇ ಮಾಡಬೇಕು ಅಂತ ಮಾಡಲ್ಲ ಹಾಗಾದರೆ ಏನಾಗತ್ತೆ ಅಂದರೆ ಮಹಾಪಾಪ ಬರುತ್ತೆ ತಪ್ಪದೇ ಮಾಡಿದರೆ ಪುಣ್ಯ ಹೇಗೆ ಬರುತ್ತೋ ಮಾಡದೇ ಇದ್ದರೆ ಪಾಪ ಅನ್ನೋದು ಕೂಡ ಬರುತ್ತೆ ಯಾಕೆಂದರೆ ಭಗವಂತ ನಿಯಮನ ಅಥವಾ ಶಾಸನ ಮಾಡಿರ್ತಕ್ಕಂಥದ್ದು ಇದು ಅಂತ ಇಂತಹ ನಿತ್ಯ ಕರ್ಮವನ್ನು ಮಾಡಬೇಕಾದರೂ ಮೊದಲಿಗೆ ಸಂಕಲ್ಪವನ್ನು ಅತ್ಯವಶ್ಯವಾಗಿ ಮಾಡಬೇಕು ಹೀಗೆ ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ಐಹಿಕ ಪಾರತ್ರಿಕ ವಿಷಯ ಸುಖ ಭೋಗರೂಪವಾಗಿರ್ತಕ್ಕಂಥ ಕಾಮ ಅಂದರೆ ಇಚ್ಛೆ ಪುರುಷಾರ್ಥವನ್ನು ಬಯಸಬಾರದು ಚತುರ್ವಿಧ ಪುರುಷಾರ್ಥ ಅಂತ ಕರಿತೀವಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಆ ಕಾಮನೂ ಒಂದು ಪುರುಷಾರ್ಥ ಅದನ್ನು ಸರ್ವತ ಬಯಸಬಾರದು ಆದರೆ ನಾವು ಸಂಕಲ್ಪ ಹೇಗೆ ಮಾಡ್ತೀವಿ ಅಂತಾದರೆ ಇಂತಹ ಒಂದು ಕ ಒಂದು ಕರ್ಮ ಅದು ಯಜ್ಞನೋ ಮತ್ತು ಯಾವುದೋ ಒಂದು ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಾದಿ ಸಿದ್ಧಾರ್ಥಂ ಅಂತ ಮೊದಲಿಗೆ ಹೇಳ್ತೀವಿ ಅಂದರೆ ಇದೆಲ್ಲ ಸಿದ್ಧಿ ಆಗಲಿ ಅಂತ ಅದೇ ಸಂಕಲ್ಪದ ಇನ್ನೊಂದು ಪಾದದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಅರ್ಥಂ ಅಂತ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯವನ್ನೂ ಕೇಳ್ತೀವಿ ಧರ್ಮ ಅರ್ಥ ಕಾಮ ಮೋಕ್ಷವನ್ನೂ ಕೇಳ್ತೀವಿ ಹೀಗೆ ಅದಕ್ಕೆ ದಾಸರು ಹೇಳ್ತಾರೆ ಎದೃಷ್ಟ ಲಾಭ ಸಂತುಷ್ಟನಾಗಿ ಪರಮಾತ್ಮ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಏನನ್ನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ನೀನು ಕರ್ಮವನ್ನು ನಿತ್ಯ ಅನುದಿನದಿ ಮಾಡು ಎಚ್ಚರಿಕೆಯಿಂದ ಮಾಡು ಧರ್ಮ ಅರ್ಥ ಕಾಮಗಳ ಹಂಪರಿಸದೆ ಏನೇ ವಿಷ ಸುಖ ಭೋಗ ರೂಪವಾಗಿರ್ತಕ್ಕಂಥ ಕಾಮವನ್ನು ಬಯಸಬೇಡ ಅದೇ ಕಾಮ ಅನ್ನೋದು ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಹೆಚ್ಚಿನ ಜ್ಞಾನಾದಿಗಳನ್ನು ಮಾಡುವಂಥ ಕಾಮ ಅಪೇಕ್ಷೆ ಬಂದರೆ ಬರಲಿ ಅಥವಾ ಇನ್ನೂ ಹೆಚ್ಚು ದಾನಾದಿಗಳನ್ನು ಮಾಡೋದು ಗುರು ಹಿರಿಯ ಸೇವಾ ಭಗವಂತನ ಭಗವದ್ಭಕ್ತರ ಕುರಿತಾಗಿ ಸೇವಾ ಮಾಡೋದು ಅಥವಾ ತೀರ್ಥಕ್ಷೇತ್ರ ಯಾತ್ರೆ ಮಾಡೋದು ಈ ರೀತಿಯಾಗಿ ಭಗವತ್ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ವಿಷಯದಲ್ಲಿ ಕಾಮ ಬಂದರೆ ತಪ್ಪಿಲ್ಲ ಐಹಿಕ ಆ ಆ ರೀತಿಯಾಗಿ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾಗ್ತಕ್ಕಂಥ ವಿಷಯ ಸುಖಭೋಗ ರೂಪವಾಗಿರ್ತಕ್ಕಂಥ ಪುರುಷಾರ್ಥ ಅನ್ನೋ ಕಾಮವನ್ನು ಬಯಸಬೇಡ ಭೋಗ ಸಾಧನವಾಗಿರ್ತಕ್ಕಂಥ ಸಂಪತ್ತು ಅಧಿಕಾರ ಮುಂತಾದ ಅರ್ಥ ಪುರುಷಾರ್ಥವನ್ನು ಬಯಸಬಾರದು ಅಂತ ಅರ್ಥ ಅಂದರೆ ಸಂಪತ್ತು ಬೇಕೇ ಬೇಕು ಸಂಪತ್ತು ಯಾಕೆ ಬೇಕು ಅಂತಂದರೆ ಗುರು ಹಿರಿಯರ ಜ್ಞಾನಿಗಳ ಭಕ್ತರ ಭಗವಂತನ ಸೇವಾದಿಗಳಲ್ಲಿ ಅದು ಪರ್ಯವಸಾನ ಆಗೋದಾದರೆ ಅಂತಹ ಸಂಪತ್ತು ಇರಲಿ ಅದನ್ನು ಬಿಟ್ಟು ಕೇವಲ ನಮಗೆ ಲೌಕಿಕ ಸುಖಭೋಗಕ್ಕಾಗಿ ಸಂಪತ್ತು ಈ ರೀತಿಯಾಗಿರ್ತಕ್ಕಂಥ ದ್ರವ್ಯವನ್ನು ಬಯಸಬೇಡ ಯಾಕಂದರೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗತ್ತೆ ಇದ್ದ ಸಂಪತ್ತಿನಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಗತಿ ಅದಕ್ಕೆ ಒಂದು ಭೋಗ ಒಂದು ದಾನ ಇಲ್ಲ ಅಂದರೆ ನಾಶ ಅಂತ ಅದಕ್ಕೆ ದಾನವನ್ನು ಮಾಡಿ ಭಗವಂತನ ಪ್ರೀತಿ ಅವನ ಅನುಗ್ರಹ ಅದಕ್ಕೆ ಫಲವಾಗಿ ಪಡೆದ್ರೆ ಅದು ತಪ್ಪಿಲ್ಲ ಅಂತ ಹೀಗೆ ಆ ಅರ್ಥವನ್ನು ಭೋಗ ಸಾಧನಕ್ಕಾಗಿ ಸಂಪತ್ತನ್ನು ಅಪೇಕ್ಷೆ ಪಡಬೇಡ ಅದಕ್ಕೆ ಕಾರಣ ಆಗ್ತಕ್ಕಂಥ ಹೋಮ ಹವನ ಹರಕೆ ಪೂಜೆ ಮುಂತಾಗಿರ್ತಕ್ಕಂಥ ಧರ್ಮ ಪುರುಷಾರ್ಥವನ್ನು ಸಕಾಮವಾಗಿ ಬಯಸಬೇಡ ಯಾವುದೇ ಸಕಾಮ ಕರ್ಮ ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಆಗತ್ತೆ ಆದ್ದರಿಂದ ಮೋಕ್ಷ ವಿಳಂಬ ಆಗತ್ತೆ ಅದರಿಂದ ಇಷ್ಟೆಲ್ಲ ಶ್ರಮಪಟ್ಟು ಇಂಥ ಶ್ರೇಷ್ಠವಾದ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಸಂಕಲ್ಪದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಐಹಿಕ ಸುಖದ ಅಪೇಕ್ಷೆಯನ್ನು ಈ ರೀತಿ ಬಯಸಿದ್ರಿ ಅಂತಾದರೆ ಮೋಕ್ಷ ಅನ್ನೋದು ವಿಳಂಬ ಆಗತ್ತೆ ಮತ್ತೆ ಮತ್ತೆ ಜನನ ಮರಣ ರೂಪವಾದ ಸಂಸಾರದಲ್ಲೇ ಬರುವಂತೆ ಆಗತ್ತೆ ಅದಕ್ಕೆ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದಾಗೂ ಕೂಡ ನಾನು ಮಾಡಿದೆ ಅಂತ ಅಹಂಕಾರ ಬೇಡ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ್ ತೇಜಸ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸ್ತಾ ಇದೆಯಾ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡೋ ಅಂತ ಯಾವಾಗ ಮಾಡಬೇಕು ಅಂದರೆ ಅನುದಿನದೇ ಮಾಡೋ ಅಂತ ಸತ್ಯಾಸ್ತ್ರಂ ಅಭ್ಯಸೇ ನಿತ್ಯಂ ಅಂತ ಪ್ರತಿನಿತ್ಯ ಮಾಡಬೇಕು ಅಂತ ಭಗವಂತನ ಸಮರ್ಪಿತವಾಗಿರ್ತಕ್ಕಂಥ ಫಲಪುಷ್ಪಾದಿಗಳನ್ನು ಸ್ವೀಕಾರ ಮಾಡಿದ್ವಿ ಅಂತಾದರೆ ಅದು ಮೋಕ್ಷಕ್ಕೆ ಅನುಕೂಲ ಆಗತ್ತೆ ಹೊರತು ಪ್ರತಿಬಂಧಕ ಅನ್ನೋದು ಸರ್ವತ ಆಗಲ್ಲ ಅಂತ ಉದ್ಧವ ಗೀತೆಯಲ್ಲಿ ಉದ್ಧವ ಶ್ರೀಕೃಷ್ಣ ಸಂಭಾಷಣೆಯಲ್ಲಿ ಉದ್ಧವ ಹೇಳ್ತಾನೆ ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋ ಉಚ್ಚಿಷ್ಟ ಭೋಜಿನೋ ದಾಸಃ ತವ ಮಾಯಾಂ ಜಯ ಮಹಿ ಪರಮಾತ್ಮನ ನೈವೇದ್ಯ ನಿರ್ಮಾಲ್ಯ ಇತ್ಯಾದಿ ಎಲ್ಲವನ್ನು ಭೋಗ ಮಾಡಿದರೆ ಈ ಸಂಸಾರ ಅನ್ನೋ ಮಾಯೆಯಿಂದ ಬಿಡುಗಡೆ ಅನ್ನೋದಾಗ್ತಾ ಇದೆ ಅಂತ ಹಾಗೆ ಪರಮಾತ್ಮನಿಗೆ ಏನನ್ನೇ ಇದ್ದರೂ ಕೂಡ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ವಿಷ್ಣು ಪ್ರೇರಣೆಯ ವಿಷ್ಣು ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರೆ ಭಗವಂತನ ಪ್ರೀತಿ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಅದನ್ನು ಬಿಟ್ಟು ಐಹಿಕವಾಗಿರ್ತಕ್ಕಂಥ ಅಲ್ಪವಾಗಿರ್ತಕ್ಕಂಥ ಧರ್ಮ ಅರ್ಥ ಕಾಮ ಇದನ್ನೆಲ್ಲ ಬಯಸಿದ್ವಿ ಅಂತಾದರೆ ಮಹತ್ತಾಗಿರ್ತಕ್ಕಂಥ ಭಗವಂತನ ಪ್ರೀತಿಯನ್ನು ಅಥವಾ ಅನುಗ್ರಹವನ್ನು ಪಡೆಯೋದು ತಪ್ಪಿ ಹೋಗುತ್ತೆ ಇದು ಮೂರ್ಖತನದ ಪರಮಾವಧಿ ಅಂತ ಈ ಅಭಿಪ್ರಾಯದಿಂದ ಧರ್ಮ ಅರ್ಥ ಕಾಮಗಳ ಹಂಬಲಿಸಬೇಡ ಅಂತ ದಾಸು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಹೊರತು ಶರೀರ ಧಾರಣೆಗೆ ಬೇಕಾಗುವಷ್ಟು ಮಾತ್ರ ಧರ್ಮ ಅರ್ಥ ಕಾಮಗಳನ್ನು ಬಯಸಿದರೆ ಸರ್ವತಾ ತಪ್ಪಿಲ್ಲ ಈಗ ಭೋಜನ ಅದು ಭಗವಂತನಿಗೆ ನಿವೇದನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ರೆ ಮೋಕ್ಷಕ್ಕೆ ಸಹಾಯಕ ಆಗುತ್ತೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗುತ್ತೆ ಭಗವಂತನಿಗೆ ಸಮರ್ಪಿಸದೇ ಉಂಡರೆ ಏ ಪಚಂತಿ ಆತ್ಮಕಾರಣ ಯಾರು ತನಗಾಗಿ ತಾನು ಊಟ ಮಾಡ್ತಾರೋ ಅವನು ಪಾಪವನ್ನೇ ತಿಂದಂತೆ ಆಗತ್ತೆ ಅಂತ ಹೇಳಿದ್ರಲ್ವಾ ಆ ರೀತಿಯಾಗಿ ಅಂತ ಆ ಶರೀರ ಪೋಷಣೆಯಲ್ಲೇ ಇಂಥ ಉತ್ಕೃಷ್ಟ ಜನ್ಮ ಬಂದಾಗ ಕಾಲ ಕಳಿಬೇಡ್ರಿ ಶರೀರದ ಮೇಲೆ ಅಭಿಮಾನ ಇರಬೇಕು ಎಷ್ಟು ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಂಥೇಳಿ ಊಟಕ್ಕೆ ಎಲೆ ಹಾಕ್ಕೊಂಡಿರ್ತೀವಿ ಆ ಎಲೆ ಊಟ ಆಗೋ ತನಕ ಎಲೆ ಮೇಲೆ ಭಾರಿ ಅಭಿಮಾನ ನಾಜೂಕಾಗೋದ್ರ ಜೊತೆ ವ್ಯವಹಾರವನ್ನು ಮಾಡ್ತೀವಿ ಊಟ ಆದ ನಂತರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ದುರಭಿಮಾನಗಳಿಲ್ಲದೆ ಇದ್ದಂತೆ ತ್ಯಾಗ ಮಾಡ್ತೀವಲ್ಲ ಆ ರೀತಿಯಾಗಿ ನಿತ್ಯ ನೈಮಿತ್ತಿಕ ಕರ್ಮಗಳು ಭಗವಂತನ ಭಗವದ್ಭಕ್ತರ ಸೇವಾದಿಗಳಲ್ಲಿ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನೋದಾಗಬೇಕು ಅದನ್ನು ಬಿಟ್ಟು ಕೇವಲ ಶರೀರ ಪೋಷಣೆಗೆ ಮಾಡಿದ್ರೆ ಮತ್ತೆ ಈ ಸಂಸಾರದಲ್ಲೇ ಇರಬೇಕಾಗತ್ತೆ ಹೊರತು ಇದರಿಂದ ಪಾರಾಗೋದು ಸಾಧ್ಯವೇ ಇಲ್ಲ ಅದಕ್ಕೆ ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ನಿಚ್ಚ ಅಚ್ಯುತ ನಂಗ್ರಿಗಳ ಅರ್ಚಿಸಿ ಮೆಚ್ಚಿಸು ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದರೆ ಎದುರುಚ್ಛಾಲಾಭದಿ ಪ್ರೋಚ್ಛನಾಗುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಅದರಿಂದ ಉಪನಿಷತ್ತಿನಲ್ಲಿ ಹೇಳ್ದಂಗೆ ತೇನ ತೆಕ್ತೇನ ಪುಂಜೀತಾಹ ಆದರೆ ತೇನ ದತ್ತೇನ ಭಗವಂತ ನಮ್ಮ ಯೋಗ್ಯತಾನುಸಾರವಾಗಿ ಏನನ್ನು ಕೊಟ್ಟಿದ್ದಾನೋ ಅಷ್ಟನ್ನೇ ಉಪಯೋಗ ಮಾಡು ಹೊರತು ಅದಕ್ಕಿಂತ ಹೆಚ್ಚಿನದನ್ನು ಬಯಸಿ ಅದರೊಳಗೆ ಮೋಕ್ಷಕ್ಕೆ ಪ್ರತಿಬಂಧಕ ಆಗುವಂತಹ ಸಂದರ್ಭ ಇರುತ್ತೆ ಆ ರೀತಿಯಾಗಿ ಎಚ್ಚರದಿಂದ ಇರುವಂಥ ಕಣ ಅನ್ನ ಕುಚ್ಚಿತ ಕಂಬಳಿಯ ಸೌಭಾಗ್ಯ ಶರೀರಕ್ಕೆ ಎಷ್ಟು ಬೇಕು ಸಾಧನೆಗೆ ಅಂದರೆ ಕಣ ಅನ್ನ ಕುಚ್ಚಿತ ಕಂಬಳಿ ಅಂತ ಕಣ ಅನ್ನ ಅಂದರೆ ರುಚಿನನ್ನ ಅಂಥೇಳಿ ಒಂದು ಹರ್ ಕಂಬಳಿ ಸಾಕು ಅದರಿಂದ ಆಹಾರನೂ ಆಯಿತು ಮಲಗ್ರಿಗೆ ಕಾಸ್ಕೊಳ್ಳಿಕ್ಕೆ ಒಂದು ಕಂಬಳಿನೂ ಆಯಿತು ಅದರಿಂದ ದೇಹ ಧಾರಣೆ ಅನ್ನೋದಾಗತ್ತೆ ಮೋಕ್ಷ ಸಾಧನೆ ಆಗುತ್ತೆ ಭಗವಂತನ ಭಗವದ್ಭಕ್ತರ ಅನುಗ್ರಹವು ಸಿಗತ್ತೆ ಅದನ್ನು ಬಿಟ್ಟು ನಾವು ಬರೇ ದೇಹ ಪೋಷಣೆಗೆ ಸಂಸಾರ ನಿರ್ವಹಣೆಗೆ ಅಂಥೇಳಿ ನಾವು ಸಂಪಾದನೆಯನ್ನು ಮಾಡ್ತಾ ಕೂತ್ವಿ ಅಂತಾದರೆ ಮೋಕ್ಷದ ಕಡೆಗೆ ನಮಗೆ ಪ್ರವೃತ್ತಿಯೇ ಬರೋಲ್ಲ ಇದರೊಳಗೆ ಮುಳುಗಿ ಹೋಗ್ತೀವಿ ಆಗ ಭಗವಂತನ ನೆನಪು ಬರದೇ ಇದ್ದಂಗೆ ಆಗತ್ತೆ ಆದ್ದರಿಂದ ಆ ರೀತಿಯಾಗಿ ಮಾಡಬೇಡ ಕಣ ಅನ್ನ ಅಂದರೆ ಇನ್ನೊಂದು ರೀತಿಯಾಗಿ ಅರ್ಥ ಅಂದರೆ ಜ್ಞಾನ ಅಂತ ಕುಚ್ಚಿನ ಕಂಬಳಿ ಅಂತ ಅಂದರೆ ಛಿದ್ರಭಕ್ತಿ ಭಕ್ತಿ ಅಂತ ಮೋಕ್ಷ ಸಾಧನವಾಗಿರ್ತಕ್ಕಂಥ ಅಖಂಡ ಜ್ಞಾನ ಅವಿಚ್ಛಿನ್ನ ಭಕ್ತಿ ದೊರಕುವವರೆಗೆ ಈ ಖಂಡ ಜ್ಞಾನ ಛಿದ್ರಭಕ್ತಿ ಭಕ್ತಿ ಅನ್ನೋದು ಇರಲಿ ಈ ಖಂಡ ಜ್ಞಾನ ಅಂತಂದರೆ ಸ್ವಲ್ಪ ಸ್ವಲ್ಪ ಮಾತ್ರ ಜ್ಞಾನ ಇದೆ ಹೆಚ್ಚು ನಮಗೆ ಪರಮಾತ್ಮನೇ ಸರ್ವೋತ್ತಮ ಅವನ ನಂತರದ ಲಕ್ಷ್ಮೀ ದೇವಿ ಇತ್ಯಾದಿ ಕಕ್ಷಾ ತಾರತಮ್ಯ ಈ ಪಂಚಭೇದಗಳು ಇದ್ಯಾವುದೂ ಇಲ್ಲ ಅವನು ಸರ್ವೋತ್ತಮ ಇಷ್ಟೇ ಗೊತ್ತು ಉಳಿದ ಪರಿವಾರ ದೇವತೆಗಳನ್ನು ಯಾವ ಆರಾ ಯಾವ ರೀತಿಯಾಗಿ ಉಪಾಸನೆ ಆರಾಧನೆಯನ್ನು ಮಾಡಬೇಕು ಅವರ ಕಕ್ಷೆ ಏನೋ ತಾರತಮ್ಯ ಏನೋ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಜ್ಞಾನ ಇಲ್ಲ ಯಾರಿಗೆ ಮೊದಲು ಸಮರ್ಪಣೆ ಯಾವ ರೀತಿ ಸಮರ್ಪಣೆ ಸಂಕಲ್ಪ ಇತ್ಯಾದಿ ಯಾವ ಪರಿಜ್ಞಾನ ಇಲ್ಲ ಅವಾಗ ನಾವೇನು ಮಾಡಬೇಕು ಆಮೇಲೆ ಭಕ್ತಿಯೂ ಅಷ್ಟೇ ತಾತ್ಕಾಲಿಕ ಪೂಜೆ ಮಾಡೋ ಕಾಲದಲ್ಲಿ ಭಕ್ತಿ ಇರುತ್ತೆ ಪರಿಪೂರ್ಣವಾಗಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳಲ್ಲೂ ಲೌಕಿಕ ವೈದಿಕ ಎಲ್ಲ ಕರ್ಮಗಳಲ್ಲೂ ಭಗವಂತನನ್ನು ಸ್ಮರಣೆ ಮಾಡುವಂಥ ಅಂಥ ಪರಿಪಕ್ವ ಭಕ್ತಿ ಅಂಥವನ್ನು ತಲುಪಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ಮುಂದಿನ ಸಂಧಿಗಳಲ್ಲಿ ದಾಸರೇ ತಿಳಿಸ್ತಾರೆ ಮನಬಂದ ಚಿಂತಿಸೋ ಇದಕ್ಕೆ ಅನುಮಾನ ಏನಿತ್ತಿಲ್ಲ ಅಂತ ಮೊದಲಿಗೆ ಪ್ರವೃತ್ತಿ ಬರಲಿ ಬಂದ ನಂತರದಲ್ಲಿ ಆಮೇಲೆ ನಿಷ್ಕಾಮ ಕರ್ಮ ಅಂದ್ರೇನು ಸಕಾಮಕರ್ಮ ಕರ್ಮ ಅಂದ್ರೇನು ಸಕಾಮಕರ್ಮ ಯಾವ ರೀತಿಯಾಗಿ ಮೋಕ್ಷಕ್ಕೆ ಪ್ರತಿಬಂಧಕ ನಿಷ್ಕಾಮ ಕರ್ಮ ಮೋಕ್ಷಕ್ಕೆ ಸಹಾಯಕ ಆದ್ದರಿಂದ ನಿಷ್ಕಾಮ ಕರ್ಮವನ್ನೇ ಮಾಡಬೇಕು ಈ ಮನುಷ್ಯ ಜನ್ಮದ ಗುರಿ ಅಂತಾದರೆ ಮೋಕ್ಷವನ್ನೇ ಬಯಸೋದು ಅಥವಾ ಹೊಂದೋದು ಹೀಗೆ ಎಲ್ಲ ಜ್ಞಾನ ಆಮೇಲೆ ನಿರಂತರವಾಗಿ ಬರ್ತಾ ಹೋಗುತ್ತೆ ಆದ್ದರಿಂದ ಈ ಮೊದಲಿಗೆ ಕಂಡ ಜ್ಞಾನ ಕುಚ್ಚಿತ ಕಂಬಳಿ ಅಂದರೆ ಛಿದ್ರಭಕ್ತಿ ಅದಿರಲಿ ಆ ರೀತಿಯಾಗಿ ಭಕ್ತಿ ಮಾಡೋದರ ಫಲ ಏನು ಬಂತು ಅಂದರೆ ಅಖಂಡ ಜ್ಞಾನ ಅಚ್ಚಿನ್ನ ಭಕ್ತಿ ಅನ್ನೋದು ಪರಂಪರೆಯಲ್ಲಿ ಬರ್ತಾ ಇದೆ ಆದ್ದರಿಂದ ಪರಮಾತ್ಮನನ್ನು ಮೊದಲಿಗೆ ಸ್ತೋತ್ರ ಮಾಡೋದನ್ನು ಕಲಿ ಜೀವನಿಗೆ ಪ್ರವೃತ್ತಿ ಬರಲಿ ಅಂತ ದಾಸರ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲಿ ಚಿನ್ನ ಭಕ್ತರು ಅಂತಂದರೆ ಯಾರ್ಯಾರು ಅಂದರೆ ರುದ್ರಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಚಿನ್ನ ಭಕ್ತರು ಮತ್ತು ಅದರಲ್ಲಿ ಪರಸ್ಪರ ತಾರತಮ್ಯ ಅನ್ನೋದಿದೆ ಅಚ್ಚಿನ್ನ ಭಕ್ತರು ಅಂತ ಆದರೆ ಲಕ್ಷ್ಮೀದೇವಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇವರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಅನ್ನೋದಿಲ್ಲ ಯಾವ ಸಂದರ್ಭದಲ್ಲೂ ಕೂಡ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲೇ ಆಗಲಿ ಸಕಾಮ ಕರ್ಮವನ್ನು ಎಂದಿಗೂ ಮಾಡಿದವರಲ್ಲ ಭಗವಂತನ ವಿರುದ್ಧವಾಗಿ ಯಾವುದೇ ರೀತಿಯಾಗಿ ಪ್ರವೃತ್ತಿಯನ್ನು ಕೂಡ ಮಾಡಿದವರಲ್ಲ ಅದರಿಂದ ಅವ್ರನ್ನ ಅಚ್ಚಿನ್ನ ಭಕ್ತರು ಅಂತ ಇತ್ಯಾದಿ ಶಾಸ್ತ್ರ ಅವ್ರನ್ನ ಹೇಳ್ತಾ ಇದೆ ಹೀಗೆ ಪರಮಾತ್ಮನನ್ನು ಸದಾಕಾಲ ಸ್ತೋತ್ರ ಮಾಡಿ ಆ ಸ್ತೋತ್ರವನ್ನು ಅರ್ಪ ಎಲ್ಲ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಅರ್ಪಣೆ ಮಾಡೋ ಕಾಲಕ್ಕೂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ್ತೇಜಸ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸಿದೆಯಾ ಅನ್ನೋ ಈ ಅನುಸಂಧಾನ ಬೇಕು ನಿತ್ಯ ಕರ್ಮವಾಗಿ ಮಾಡಬೇಕು ಅನುದಿನದೇ ಮಾಡು ಅಂತ ಅಕಾರಣೆ ಪ್ರತ್ಯವಾಯ ತನ್ನಿತ್ಯಂ ಅಂತ ಯಾವುದನ್ನು ನಿತ್ಯಕರ್ಮ ಅದನ್ನು ಬಿಟ್ಟರೆ ದೋಷ ಅನ್ನೋದು ಬರುತ್ತೆ ಅದು ಅಕಾರಣೆ ಮಾಡದೇ ಇದ್ದರೆ ದೋಷ ಬರುತ್ತೆ ಆದ್ದರಿಂದ ನಿತ್ಯ ಕರ್ಮವನ್ನು ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಕ್ಕೆ ಆಸ್ಪದ ಇಲ್ಲ ಆದ್ದರಿಂದ ಇದು ನಿತ್ಯ ಕರ್ಮನೇ ಆಗಬೇಕು ಭಗವಂತನ ಪೂಜೆ ಅನ್ನೋದು ಹೊರತು ಅದು ನೈಮಿತ್ತಿಕ ಕರ್ಮ ಅಂತ ಸರ್ವತಾ ಆಗಬಾರದು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ